ಬೇಡ ಗೆಲ್ಸಯ್ಯ ನನ್ನ ಸೋಲಿಸಬೇಡ ಗೆಲ್ಸಯ್ಯ ಸೋಲಿಸಬೇಡ ಗೆಲ್ಸಯ್ಯ ನನ್ನ ಸೋಲಿಸಬೇಡ ಗೆಲ್ಸಯ್ಯ ಮೂಲೋಕದಯ್ಯ ದೇವನರ್ಸಯ್ಯ ಸೋಲಿಸಬೇಡ ಗೆಲ್ಸಯ್ಯ ಮೂಲೋಕದಯ್ಯ ದೇವನರ್ಸಯ್ಯ ಸೋಲಿಸಬೇಡ ಗೆಲ್ಸಯ್ಯ ನನ್ನ ಸೋಲಿಸಬೇಡ ಗೆಲ್ಸಯ್ಯ ಮೂಡ ಗಿರಿಯೋ ಚೆಲುವ ಚಿನ್ನದ ಗಿರಿಯೋ ಸೋಲಿಗರ್ಸಿದೆ ನರಹರಿಯೋ ಮೂಡ ಮುತ್ತಿನ ಗಿರಿಯೋ ಚೆಲುವ ಚಿನ್ನದ ಗಿರಿಯೋ ಸೋಲಿಗರ್ಸಿದೆ ನರಹರಿಯೋ ಗರ್ಸಿವೆ ನರಹರಿಯೋ ಮಾದೇವ ಸೋಲಿಸಬೇಡ ಗೆಲುಸಯ್ಯ ಎನ್ನ ಸೋಲಿಸಬೇಡ ಗೆಲುಸಯ್ಯ ಗೂಡಲ್ಲಿ ನೆಂಟ ನೀನಿರುವಾಗ ಎಂಟೆಂಟು ದಿನಕ್ಕೂ ಬರುವೇನು ಗೂಡಲ್ಲಿ ನೆಂಟ ನೀನಿರುವಾಗ ಎಂಟೆಂಟು ದಿನಕ್ಕೂ ಬರುವೇನು ಎಂಟೆಂಟು ದಿನಕ್ಕೂ ಬರುವೆನು ನಂಜುಂಡ ಸೋಲಿಸಬೇಡ ಗೆಲಿಸಯ್ಯ ಎನ್ನ ಸೋಲಿಸಬೇಡ ಗೆಲ್ಸಯ್ಯ ವೆಂಕಟರಮಣನೆ ಮುದ್ದು ಗೋವಿಂದನೆ ಭಕ್ತರಿಗೊಲಿಯೋ ಸುಗುಣಾನೆ ವೆಂಕಟರಮಣನೆ ಮುದ್ದು ಗೋವಿಂದನೆ ಭಕ್ತರಿಗೊಲಿಯೋ ಸುಗುಣಾನೆ ಭಕ್ತರಿಗೊಲಿಯೋ ಸುಗುಣಾನೆ ಮಾದೇವ ಸೋಲಿಸಬೇಡ ಗೆಲ್ಸಯ್ಯ ಎನ್ನ ಸೋಲಿಸಬೇಡ ಗೆಲ್ಸಯ್ಯ ಎನ್ನ ಸೋಲಿಸಬೇಡ ಗೆಲ್ಸಯ್ಯ